ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಮುದೀರೇತ್ ಹದಿನೆಂಟು ದಿವಸಗಳ ಮಹಾಭಾರತ ಯುದ್ಧದ ಈ ಅವಕಾಶದಲ್ಲಿ ಸುದೀರ್ಘವಾದ ಅವಧಿಯಲ್ಲಿ ಹತ್ತು ದಿವಸದ ಯುದ್ಧವನ್ನು ಭೀಷ್ಮನೊಬ್ಬನೇ ಕೌರವ ಸೇನಾಪತಿಯಾಗಿ ಮಾಡಿದ ಅಂತ ಹೇಳಿದವು ಇನ್ನು ಐದು ದಿವಸ ದ್ರೋಣರ ಆಧಿಪತ್ಯದಲ್ಲಿ ಯುದ್ಧ ಅಧರ್ಮದ ದಾರಿಯನ್ನು ಹಿಡಿದು ಹೇಗೆ ಅಭಿಮನ್ಯುವಿನ ಕೊಲೆಯಿಂದ ಅದು ಹಿಂಬದಿಯಿಂದ ಬಂದು ಆರ್ವರು ಷಡ್ರಥರು ಅತಿರಥ ಮಹಾರಥರು ಒಬ್ಬರಿಗಿಂತ ಒಬ್ಬರು ಧರ್ಮ ತಿಳಿದವರು ಆ ಕೊಲೆ ಮಾಡಿಸಿದರು ಅಲ್ಲಿಂದ ಮುಂದಕ್ಕೆ ಯುದ್ಧ ರಾತ್ರಿ ಯುದ್ಧ ಬೇರೆ ಏರ್ಪಟ್ಟಿತು ಅದನ್ನೆಲ್ಲ ಹೇಳಿದವು ಹದಿನೈದು ದಿವಸವಾಯಿತು ಎರಡು ದಿವಸ ಕರ್ಣನಾಧಿಪತ್ಯದಲ್ಲಿ ಇನ್ನೂ ವಿಚಿತ್ರವಾಯಿತು ಸುಮಾರು ತೊಂಬತ್ತೆಂಟು ಕೌರವರು ಸತ್ತಿದ್ದಾರೆ ಇಲ್ಲಿ ಹೊತ್ತಿಗೆ ನೂರರಲ್ಲಿ ತೊಂಬತ್ತೆಂಟು ಜನ ಹೋದರು ತೊಂಬತ್ತೇಳನೇವನಾಗಿ ದುಶ್ಯಾಸನ ಕರ್ಣನ ಕಣ್ಣೆದರಿಗೆ ನಿಸ್ಸಹಾಯಕರಾಗಿ ಅವನು ನೋಡ್ತಾ ನೋಡ್ತಾ ಇರುವಂತೆ ಭೀಮಸೇನ ಅವನ ಕೊರಳ ಮೇಲೆ ಕಾಲನ್ನಿಟ್ಟು ಎದೆಯನ್ನು ಬಗೆದು ರಕ್ತವನ್ನು ಮೊಗೆ ಮೊಗೆದು ಕುಡಿದು ಆ ಬೀಭತ್ಸ ದೃಶ್ಯದಲ್ಲಿ ಉಭಯ ಪಕ್ಷದ ಪಾಂಡವ ಕೌರವ ವೀರರು ಭಯಭ್ರಾಂತರಾಗಿ ನೋಡ್ತಾ ನೋಡ್ತಾ ಇರಲಾಗಿ ದುಶ್ಯಾಸನನ ಕೈಯನ್ನೇ ಕಿತ್ತು ತಲೆಯನ್ನೇ ಪೂರ್ತಿಯನ್ನಾಗಿ ಕಿತ್ತು ಬೇರೆ ಕಡೆ ಒಗೆದು ಅಭಿನವ ನೃಸಿಂಹಾವತಾರದಂತೆ ಭೀಮಸೇನಾ ಮೆರೆದದ್ದು ಅತ್ಯಂತ ಭಯಾನಕವಾದ ಒಂದು ಸಂದರ್ಭ ಇದು ಭೀಭತ್ಸರಸ ಹತ್ತೈದು ಹದಿನೈದು ಎರಡು ಹದಿನೇಳು ದಿವಸ ಆಗಿ ಹೋಯಿತು ಇನ್ನು ಒಂದು ದಿವಸ ಉಳಿದಿದೆ ಶಲ್ಯನಾಧಿಪತ್ಯ ಈಗ ನಾವು ಶಲ್ಯ ಪ್ರವೇಶ ಮಾಡ್ತಾ ಇದ್ದೇವೆ ಈಗಲಾದರೂ ದುರ್ಯೋಧನ ಬುದ್ಧಿ ಬಂತೆ ಅಂತ ಕೇಳಬಹುದು ಪ್ರತಿಪರ್ವದ ಆರಂಭದಲ್ಲಿ ಒಂದು ಶಾಂತಿ ಪ್ರಸ್ತಾಪ ಭೀಷ್ಮರು ಹೇಳಿದರು ಆಗಿದ್ದಾಗೋಯ್ತು ಪಾಂಡವರು ಕೊಡೋದು ಕೊಟ್ಟು ಶಾಂತಿ ಮಾಡಿಕೋ ಅಂತ ಧಿಕ್ಕಾರ ಮಾಡಿದ ದುರ್ಯೋಧನ ದ್ರೋಣರು ಅದನ್ನೇ ಮಾತನ್ನು ಹೇಳಿದರು ಆದರೆ ಅಶ್ವತ್ಥಾಮ ಮತ್ತೆ ದುರ್ಯೋಧನನ ದ್ವೇಷಕ್ಕೆ ತುಪ್ಪವನ್ನು ಹೊಯ್ದ ನನ್ನ ತಂದೆಯನ್ನು ಚಂಡಿಕೆ ಜುಟ್ಟನ್ನು ಮುಟ್ಟಿ ಸಂಹಾರ ಮಾಡಿದ್ದಾರೆ ಪಾಂಡವರು ಮುಗಿಸ್ತೇನೆ ಇವ್ರನ್ನ ಪಾಂಚಾಲರನ್ನ ಅಂತ ಕರ್ಣನ ಜಂಭಕೋರ್ತನ ಅದು ಇತಿಮಿತಿ ಇಲ್ಲದೆ ಅವನ ಸ್ಥಿತಿ ಎಷ್ಟೇ ಹೀನವಾಗಿದ್ದರೂ ಕರ್ಣನೂ ಏನೂ ಮಾಡಲಿಕ್ಕೆ ಬರಲಿಲ್ಲ ಅವನಿಗೆ ಭಾರ್ಗವಾಸ್ತ್ರವೇ ಮರೆತು ಹೋಯಿತು ಪರಶುರಾಮರು ತಯಾರು ಮಾಡಿದ ಅವರದ ಹೆಸರಿನ ಒಂದು ವಿಚಿತ್ರವಾದ ಅಸ್ತ್ರ ಭಾರ್ಗವಾಸ್ತ್ರ ನ ಭೂತೋ ನ ಭವಿಷ್ಯತಿ ಹಿಂದೆ ಯಾರೂ ಪ್ರಯೋಗ ಮಾಡಿರಲಿಲ್ಲ ಮುಂದೆ ಯಾರೂ ಮಾಡುವುದಿಲ್ಲ ಅದನ್ನು ಕೊಟ್ಟಿದ್ದರು ಪರಶುರಾಮರು ನಿನಗೆ ಸಕಾಲದಲ್ಲಿ ಇದರ ಪ್ರಯೋಗ ಮರೆತು ಹೋಗಲಿ ಅಂತ ಶಾಪವನ್ನು ಕೊಟ್ಟಿದ್ದರು ಅದರಿಂದ ಅದು ಪ್ರಯೋಗವಾಗಲಿಲ್ಲ ಐಂದ್ರ ಶಕ್ತಿ ವ್ಯರ್ಥವಾಗಿ ಘಟೋತ್ಕಚನ ಮೇಲೆ ಹೋಗಿತು ಆದ್ದರಿಂದ ಇವನಲ್ಲಿ ಉಳಿದಿದ್ದು ನಾಗಾಸ್ತ್ರ ಒಂದು ಅದನ್ನು ಕೃಷ್ಣ ವ್ಯರ್ಥ ಮಾಡಿದ ಅಂತ ಕಥೆ ಹೇಳಿದವು ರಥಚಕ್ರ ಹೂತ್ಕೊಂಡು ಮೇಲೆ ಕೇಳುವಾಗ ನಾನು ಸ್ವಲ್ಪ ದಯೆ ತೋರಿಸು ಅಂತ ಕೇಳಿದಾಗ ನಿನಗೆಲ್ಲಿ ದಯೆ ತೋರಿಸೋದು ನಿನಗೆಲ್ಲಿ ಧರ್ಮ ತೋರಿಸೋದು ದ್ರೌಪದಿಗೆಲ್ಲಿ ಧರ್ಮ ತೋರಿಸಿದೆ ನಿನ್ನ ಜೀವನದಲ್ಲಿ ಎಲ್ಲ ಮೂಢ ಒಂದಾದರೂ ಧರ್ಮದ ಕೆಲಸವನ್ನು ಮಾಡಿದ್ದೀಯಾ ಮುಗಿಸು ಇವನನ್ನು ಅರ್ಜುನ ಎಂಬುದಾಗಿ ಹೇಳಿ ಕರ್ಣನ ಸಂಹಾರ ಮಾಡಿಸಿದ ಇದೆಲ್ಲ ತಿರುಮುರುವಾಗಿದೆ ನಮ್ಮ ಕನ್ನಡ ಭಾರತದಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಸತ್ತವರಿಗೆಲ್ಲ ಅಯ್ಯೋ ಅನ್ನುವುದು ಇದನ್ನು ನಾವು ಮಾನವೀಯತೆ ಅಂತ ತಿಳ್ಕೊಂಡು ಇವತ್ತು ಅಪ ಮಾಡ್ತೇವೆ ಸತ್ತವರಿಗೆಲ್ಲ ಅಳುವುದು ಮಾನವೀಯತೆ ಅಲ್ಲ ಅಳುವುದಕ್ಕೂ ಪ್ಲಸ್ ಮೈನಸ್ ಇರ್ತದೆ ಸಾಯಬಾರದವರು ಸತ್ತರೆ ಧರ್ಮಿಷ್ಠರು ಸತ್ತರೆ ಅಳುವುದು ಬೇರೆ ದುಷ್ಟರು ಸತ್ತರೆ ನಿಟ್ಟುಸಿರು ಬಿಡುವುದು ಬೇರೆ ಇವತ್ತಿನ ಕೋಲಾಹಲದಲ್ಲಿ ನಮ್ಮ ಧರ್ಮಾಧರ್ಮದ ಗೊಂದಲದಲ್ಲಿ ಸತ್ತವರಿಗೆಲ್ಲ ಅಳ್ತಾ ಕೂತರೆ ನಿಮ್ಗೆ ಅಷ್ಟೊಂದು ಕಣ್ಣೀರಿರುವುದಿಲ್ಲ ಈ ಎಚ್ಚರಿಕೆ ಮನಸ್ಸಲ್ಲಿಟ್ಕೊಳ್ಬೇಕು ಇನ್ನು ಶಲ್ಯ ಪರ್ವದಲ್ಲಿ ಕೃಪೇಣ ದುರ್ಯೋಧನಂ ಪ್ರತಿ ಶಮಾರ್ಥಂ ಪ್ರಬೋಧನಂ ಭಾಳ ಮುಖ್ಯವಾದ ಭಾಗ ತುಂಬ ಮಿತಭಾಷಿಯಾಗಿದ್ದ ಕೃಪಾಚಾರ್ಯ ಶಲ್ಯನಿಗೆ ಪಟ್ಟಾಭಿಷೇಕ ಆಗೋದಕ್ಕೆ ಮುಂಚೆ ಸೈನ್ಯವೆಲ್ಲ ಕಕ್ಕಾಬಿಕ್ಕಿಯಾಗಿದೆ ದುರ್ಯೋಧನ ಕಡೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಗೊತ್ತಿಲ್ಲ ಅಲ್ಲಿ ಉಳಿದಿದ್ದು ಸ್ವಲ್ಪವೇ ಸೈನ್ಯ ಕೃಪಾಚಾರ್ಯ ಹೇಳಿದರು ದುರ್ಯೋಧನ ನೀವು ಮಾಡೋದೆಲ್ಲ ಮಾಡಿದೆ ನಾನು ನಿಮ್ಮ ಕಡೆ ನಿಂತ್ಕೊಂಡಾಯಿತು ಯಾವುದೇ ವಿವಾದಕ್ಕೆ ನಾನು ಸಿಕ್ಕಿ ಹಾಕಿಕೊಳ್ಳದೇ ಇರುವವನು ದ್ರೋಣನಿಗಿಂತ ವಯಸ್ಸಾದವನು ದ್ರೋಣನಿಗಿಂತ ಮುಂಚೆ ಕೌರವ ಪಾಂಡವರಿಗೆ ಬೆಳವಿದ್ಯೆ ಕಲಿಸಿದವನು ಅಂಥ ನಾನು ನೀನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತೇನೆ ಕೃಪಾವಿಷ್ಟ ಕೃಪೋ ರಾಜನ್ನೇ ವಯಶೀಲ ಸಮನ್ವಿತ ಅಬ್ರವೀತತ್ರ ತೇಜಸ್ವಿ ಸೋಭಿಸೃತ್ಯ ಜನಾಧಿಪಂ ಇದು ಕಪಟದ ಮಾತಲ್ಲ ಕೃಪಾವಿಷ್ಟ ಅವರ ಹೆಸರೇ ಕೃಪಾಚಾರ್ಯರು ದುರ್ಯೋಧನ ಉಳಿಯಲಿ ಎಂಬ ಭಾವನೆಯಿಂದ ವಯಃ ಶೀಲ ಸಮನ್ವಿತ ತುಂಬ ವಯಸ್ಸಾದವರು ಶೀಲವುಳ್ಳವರು ಅಂಥವ್ರ ಮಾತು ಬೆಲೆ ಕೊಡಬೇಕು ಕೊಡ್ತಾನೆ ಅಂತ ತಿಳ್ಕೊಂಡು ದುರ್ಯೋಧನ ಹತ್ರ ಹೋಗಿ ಹೇಳಿದರು ನೋಡಯ್ಯ ಯಾರ್ಯಾರು ಹೋದರು ಪುತ್ರೋ ಭ್ರಾತ ಪಿತಾ ಚೈವ ಸ್ವಶ್ರೀಯೋ ಮಾತುಲಸ್ತಥ ಸಂಬಂಧಿ ಬಾಂಧವ ಆಶ್ಚೈವ ಅಯೋಧ್ಯ ವೈ ಕ್ಷತ್ರ ಜೀವಿನ ಯುದ್ಧಕ್ಕೆ ಬಂದರೆ ಕ್ಷತ್ರಿಯನಿಗೆ ತಂದೆ ಎಂಬುವುದಿಲ್ಲ ತಾಯಿ ಎಂಬೋದಿಲ್ಲ ಅಣ್ಣ ಎಂಬೋದಿಲ್ಲ ತಾತ ಅನ್ನೋದಿಲ್ಲ ಹೊಡಿಬೇಕು ಕೊಲಬೇಕಾಗತ್ತೆ ಯಾವಾಗ ಯುದ್ಧ ಮಾಡುವ ಕಾರಣ ಅನ್ನೋದು ಧರ್ಮದಲ್ಲಿದ್ದರೆ fighting for a just cause ಆದರೆ ವಧೆ ಚೈವ ಪರೋ ತಥಾ ಅಧರ್ಮ ಪಲಾಯತೆ ವ್ಯವಸಾಯವೆಂಬುದು ಜೀವನ ಪೋಷಕ ವೃತ್ತಿಯಾಗಿರುವಂತೆ ಯುದ್ಧವೆಂಬುದು ಜೀವನ ಪೋಷಕವಾಗಿದ್ದರೆ ಅದು ರಕ್ಷಾತ್ಮಕವಾಗಿರಬೇಕು ವಿನಾಶಾತ್ಮಕವಾಗಿರಬಾರದು ಬರೀ ಅಫೆನ್ಸಿವ್ ವಾರ್ ಆಗಬಾರದು ಈ ಯುದ್ಧದಲ್ಲಿ ಏನು ಪುರುಷಾರ್ಥ ಇಲ್ಲ ಅವರ ರಾಜ್ಯವನ್ನೆಲ್ಲ ನೀನು ಆಕ್ರಮಿಸಿಕೊಂಡು ಅವ್ರನ್ನೆಲ್ಲ ಕಾಡಿಗೆ ತಳ್ಳಿ ಜೂಜಿನಲ್ಲಿ ಮೋಸದಿಂದ ಗೆದ್ದು ಏನೂ ಕೊಡೋದಿಲ್ಲ ಅಂತ ಹೇಳೋದು ಶುದ್ಧ ತಪ್ಪಾಗುತ್ತೆ ತದತ್ರ ಪ್ರತಿಪಕ್ಷಾಮಿ ಕಿಂಚಿದೇವ ಹಿತಂ ವಚಃ ತೇ ಸ್ವಘೋರಾಂ ಸಮಾಪನ್ನ ಜೀವಿಕಾಂ ಜೀವಿತಾರ್ಥಿನ ನಿನಗೆ ಹಿತವನ್ನು ಮಾತ್ರ ಹೇಳ್ತೇನೆ ನಿನಗೆ ಮಾತ್ರ ಅಲ್ಲ ಇಲ್ಲಿ ಯಾರು ಉಳಿದಿದ್ದಾರೆ ಅವರೆಲ್ಲರೂ ಬದುಕಬೇಕು ಅನ್ನುವ ಆಸೆಯಿಂದ ಏನು ಹೇಳ್ತಾ ಇದ್ದೇನೆ ತೇ ಘೋರಾಂ ಸಮಾಪನ್ನ ಯುದ್ಧ ಭೂಮಿಯ ಹದಿನೆಂಟನೇ ದಿವಸದಲ್ಲಿ ಉಳಿದವರ ಗತಿ ಏನ್ರಿ ಎಷ್ಟೊಂದು ಜನ ಸಾಯೋದನ್ನು ಕಣ್ಣಿಂದ ನೋಡಿದ್ದಾರೆ ಬದುಕಿದ್ದಾರೆ ಸತ್ತವರೇ ಪುಣ್ಯವಂತರು ಹೋದವರನ್ನೆಲ್ಲ ಕಣ್ಣಿಂದ ನೋಡ್ತಾ ನೋಡ್ತಾ ನೋಡ್ತಾ ಅಷ್ಟು ದಿವಸದ ಆಯಾಸದಲ್ಲಿ ಕೂತ್ಕೊಂಡವರು ನಮ್ಮ ಸರದಿ ಯಾವಾಗ ಬರುತ್ತೆ ಅಂತ ಘೋರಾಂ ಸಮಾಪನ್ನ ಜೀವಿಕಾ ಹಂ ಜೀವಿತಾರ್ಥಿನಃ ಇವರು ಯಾರೂ ನಿನ್ನ ಮೇಲೆ ಪ್ರೀತಿಯಿಂದ ಉದ್ದ ಮಾಡ್ತಾ ಇಲ್ಲ ಜೀವಿಕಾಂ ಹೊಟ್ಟೆಪಾಡಿಗೋಸ್ಕರ ಬಂದಿರೋರು ಮರ್ಸಿನರಿ ಸೋಲ್ಜರ್ಸ್ ಬಾಡಿಗೆ ಸೈನಿಕರು ಅವ್ರ ಮೇಲೆ ಸ್ವಲ್ಪ ಕೃಪೆ ತೋರು ಹೋದವ್ರಂತೂ ಹೋದರು ಯಾರ್ಯಾರು ಹೋದರು ಹಾಗೆಯೇ ಹತೆ ಭೀಷ್ಮೇ ಚ ದ್ರೋಣೇ ಚ ಕರ್ಣೇ ಚೈವ ಮಹಾರಥೇ ಜಯದ್ರಥೇ ಚ ನಿಹತೆ ತವ ಭ್ರಾತೃಷು ಚಾನಘ ಲಕ್ಷ್ಮಣೇ ತವ ಪುತ್ರೇ ಚ ಕಿಂ ಶೇಷಂ ಪರ್ಯುಭಸ್ಮಹೇ ಭೀಷ್ಮರೇ ಹೋದರು ದ್ರೋಣರು ಹೋದರು ಕರ್ಣ ಹೋದರು ಅಂದರೆ ಈ ಬಲಿ ಕೊಟ್ಟಿದ್ದೀಯೇ ಜಯದ್ರಥೇ ಸೈಂಧವ ಹೋದ ತವ ಭ್ರಾತೃಷು ಜಾನಘ ತೊಂಬತ್ತೆಂಟು ಜನ ನಿನ್ನ ಸೋದರನ ಕಳ್ಕೊಂಡಿದ್ದೀಯೆ ನಿನ್ನ ತಾಯಿ ಗತಿಯೇನು ಅವಳು ಹೊಟ್ಟೆ ಸಂಕಟವೇನು ಲಕ್ಷ್ಮಣೇ ತವ ಪುತ್ರೇ ಚ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಲಕ್ಷ್ಮಣನೆಂಬವನು ಹೋದ ಕಿಂ ಶೇಷಂ ಪದ್ಯುಪಾಸ್ಮಹೇ ಇನ್ನು ಯಾರಿಗೋಸ್ಕರವಾಗಿ ರಾಜ್ಯವನ್ನು ಆಳಬೇಕು ಯಾರಿಗೋಸ್ಕರ ಯುದ್ಧ ಮಾಡ್ತಾ ಇದ್ದೀಯೇ ಏ ಸಮಾಸಾದ್ಯ ಸಮಾಸಾಧ್ಯ ರಾಜ್ಯೇ ಮತಿಮ ಕುರ್ಮಹಿ ಯಾರಲ್ಲಿ ರಾಜ್ಯದ ಭಾರವನ್ನಿಟ್ಟು ಯಾರ ಸಲುವಾಗಿ ಆಳಬೇಕು ಅನ್ನುವುದು ಕರ್ತೃಗಳೇ ಇಲ್ಲದೆ ಹೋಗಿಬಿಟ್ಟಿದೆ ಯಾಕೆ ಎಲ್ಲ ಹೋಗಿದ್ದಾರೆ ತೇ ಸಂತ್ಯಜ್ಯ ತನೂರ್ಯಾತ ಶೂರ ಬ್ರಹ್ಮವಿದಾಂಗಜಿ ಬ್ರಾಹ್ಮಣರು ಹೋಗಿದ್ದಾರೆ ಇದರಲ್ಲಿ ಅಪಾರ ಸಂಖ್ಯೆಯಲ್ಲಿ ಕ್ಷತ್ರಿಯರು ಹೋಗಿದ್ದಾರೆ ಕೃಪಣಂ ವರ್ತಯಿಷ್ಯಾಮಃ ಪಾತಯಿತ್ವಾ ಅನುಭವ ಅನುಭವಂ ನಿರ್ದಯವಾಗಿ ಲೋಕದ ದೊರಗಳನ್ನೆಲ್ಲ ಕೊಂದು ನಾವು ಅತ್ಯಂತ ಕೃಪಣರಾಗಿದ್ದೇವೆ ನಮ್ಮ ಸ್ವಾರ್ಥಕ್ಕಾಗಿ ಆದರೆ ಪಾಂಡವರ ಕಡೆ ನೋಡು ಸರ್ವೈರಸ ಚ ಜೀವದ್ಭಿ ಅಪರ ಅಪರಾಜಿತಃ ನೀ ಎಷ್ಟು ಹಿಂಸೆ ಮಾಡಿದ್ರು ಬೀಭತ್ಸುಹು ಅರ್ಜುನ ಉಳ್ಕೊಂಡಿದ್ದಾನೆ ಕೃಷ್ಣ ನೇತ್ರಾಹ ಕೃಷ್ಣನ ಮಾರ್ಗದರ್ಶನ ನಡೆದಿದ್ದಾರೆ ದೇವೈರವಿ ದುರಾಸದಃ ದೇವತೆಗಳು ಗೆಲ್ಲಲಾರರು ಕೊನುತೆ ಪುತ್ರೋ ಭೂತಿ ಕೊನು ದ್ರೋಣ ಸಹಾನುಗಃ ಅರ್ಜುನ ನನ್ನನ್ನು ಎದುರಿಸ್ಲಿ ಅವನನ್ನು ಮುಗಿಸ್ತೇನೆ ಅಂತ ಹೇಳ್ತಾ ಇದ್ನಲ್ಲ ಕಾರಣ ಎಲ್ಲಿ ಹೋದ ಆಚಾರ್ಯ ದ್ರೋಣರು ಶಿಷ್ಯನ ಮೇಲೆ ಬಾಣ ಪ್ರಯೋಗ ಮಾಡಿದರೆ ನಾನಿದ್ದೇನೆ ನಿಜ ಅಹಂ ಕ್ವಚ ಕ್ವಚಾತ್ಮ ತಥಾ ಹಾರ್ದಿಕ್ಯಶ್ಚ ಇನ್ನು ಉಳಿದ್ರು ಅವರು ನಾರಾಯಣ ಸೇನೆಯ ಒಬ್ಬ ಮುಖಂಡ ಕೃತವರ್ಮ ನಾನು ಅವನು ಇನ್ನೆಷ್ಟು ಮಾಡಬೇಕು ಯೋಚನೆ ಮಾಡ್ಕೋ ದುಶಾಸನಶ್ಚ ತೇ ಭ್ರಾತ ಭ್ರಾತೃಸಹಿತ ಕ್ವನು ದುಶಾಸನ ಹೋದದ್ದು ಮಾತ್ರವಲ್ಲ ಎಂಥ ಘೋರಮರಣವಾಗಿದೆ ಅವನಿಗೆ ಕೋಹಿಹ ಸಪುಮಾನಸ್ತಿ ಯೋ ವಿಜಶ್ಯತಿ ಪಾಂಡವಂ ಲೆಕ್ಕ ಹಾಕು ಮಗು ದುರ್ಯೋಧನ ಅರ್ಜುನನನ್ನು ಗೆಲ್ಲಬಲ್ಲವನು ಯಾರಿದ್ದಾರೆ ಈಗ ನೀನು ಸೈನ್ಯದಲ್ಲಿ ನಷ್ಟಚಂದ್ರ ಯಥಾ ಸೇನೆ ಸೇನೆಯಂ ನಾಯಕ ರಾತ್ರಿಯಲ್ಲಿ ಚಂದ್ರ ಇದ್ರೆ ಆಕಾಶಕ್ಕೆ ಒಂದು ಅರ್ಥ ಚಂದ್ರ ಮುಳುಗಿ ಹೋದಾಗ ಅಮಾವಾಸ್ಯೆ ಕತ್ತಲೆಯಂತಿದೆ ಆದ್ದರಿಂದ ವಾಸವಾಕ್ಯಂ ಯದ್ಭೀಮ ಸಭಾ ಮಧ್ಯೆ ವಿಶಾಂಪತೆ ಸಭೆಯ ಮಧ್ಯದಲ್ಲಿ ಯೋಜನೆ ಕಟ್ಟೆಯಲ್ಲಿ ಭೀಮ ಮಾಡಿದ ಇನ್ನೊಂದು ಪ್ರತಿಜ್ಞೆ ಉಳಿದಿದೆ ಅದು ನೆರವೇರಲಿಲ್ಲ ನಿನ್ನ ತೊಡೆಯನ್ನು ಮುರಿತೀನಿ ಅಂತ ಒಂದು ಹೇಳಿದ್ನಲ್ಲ ಇನ್ನೊಂದು ಪ್ರತಿಜ್ಞೆ ಪೂರ್ತವಾಯಿತು ದುಶ್ಯಾಸನ ರಕ್ತ ಬಗೆದಿದ್ದು ಕೃತಂತತ್ಸಬಲಂತೇನ ಭೂಯಶ್ಚೈವ ಕರಿಷ್ಯತಿ ಈಗಿನ ಸೂಚನೆಯನ್ನು ಟ್ರೆಂಡನ್ನು ನೋಡಿದರೆ ಆ ಇನ್ನೊಂದನ್ನು ಮಾಡುವುದು ಖಂಡಿತ ಮಗು ತೊಡೆ ಮುರಿದು ಸಾಯಬೇಡ ನೀನು ಅಕಾರಣಕೃತ ಅನ್ಯೇವ ತೇಷಾಂ ಫಲಮಾಗತಂ ಏನು ಪುರುಷಾರ್ಥವಾಯಿತು ದ್ರೌಪದಿ ಅವಮಾನ ಮಾಡೋಕ್ಕೆ ಹೋಗಿ ಅಕಾರಣ ಅವರೇನು ತಪ್ಪು ಮಾಡಿರಲಿಲ್ಲ ಪಾಂಡವರು ನಿಷ್ಕಾರಣವಾಗಿ ಅವರನ್ನು ಹಿಂಸೆ ಮಾಡಿ ಅದರ ಫಲವನ್ನು ಫಲಮಾಗತಂ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದೀಯೇ ಆದ್ದರಿಂದ ಸತೇ ಸಂಶಯಿತಸ್ತಾತ ಆತ್ಮ ವೈಭರತರ್ಷಭ ಸಂಶಯಿತ ನಿನ್ನ ಸೈನ್ಯದಲ್ಲೇ ಲೆಕ್ಕ ಹಾಕ್ತಿದ್ದಾರೆ ನಮ್ಮ ಮಹಾರಾಜರು ಯಾವತ್ತು ಹೋಗ್ತಾರೆ ಅಂತ ದುರ್ಯೋಧನ ನಿನ್ನ ಕ್ಷಣಗಳನ್ನು ಎಣಿಸ್ತಾ ಕೂತಿದ್ದಾರೆ ಸಂಶಯಿತ ನೀನು ಉಳಿಯೋದು ಬಹಳ ಅನುಮಾನದಲ್ಲಿದೆ ರಕ್ಷ ದುರ್ಯೋಧನ ಆತ್ಮಾನಂ ಆತ್ಮ ಸರ್ವಸ್ಯ ಭಾಜನಂ ಮುಂದಿನ ಪುರುಷಾರ್ಥಕ್ಕೆ ಆತ್ಮ ಅಂತ ಒಂದು ಉಳಿದ್ರೆ ನೀವು ಪ್ರಾಯಶ್ಚಿತನಾರು ಮಾಡ್ಕೋಬೋದು ಗುರುಗಳನ್ನು ಕೊಲಿಸಿದ್ದಕ್ಕೆ ತಾತನನ್ನು ಕೊಲಿಸಿದ್ದಕ್ಕೆ ತಮ್ಮಂತರನ್ನು ಸಾಯಿಸಿದ್ದಕ್ಕೆ ಪಾಂಡವರ ಕಾಲಿಗೆ ಕಾಲಿಗಾದರೂ ಬೀಳ್ಬೋದು ಉಳಿದಿದ್ರೆ ಶರಣಾಗತಿ ಶಾಂತಿ ಸತ್ಯ ಹೋದ್ರೆ ಏನು ಬರುತ್ತೆ ನಿನಗೆ ತದತ್ರ ಪಾಂಡವೈ ಸಾರ್ಧಂ ಸಂಧಿಂ ಮನ್ಯೇ ಕ್ಷಮಂ ಪ್ರಭೋ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೃಪಾಚಾರ್ಯರು ಪಾಂಡವರ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೋ ನ ಜಾನೀತೆ ಹಿಯ ಶ್ರೇಯ ಶ್ರೇಯಸ್ಸ ಅವಮನ್ಯತೆ ನನಗೆ ಶ್ರೇಯಸ್ ಅನ್ನೋದನ್ನು ನಾನು ಹೇಳ್ತೇನೆ ಅದನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ ಯಾವನು ಶ್ರೇಯಸ್ಸನ್ನು ಹೇಳಿದರೂ ತಿಳ್ಕೊಳ್ಳದೆ ಅದರಂತ ನಡೆಯುವುದಿಲ್ಲವೋ ಸಕ್ಷಿಪ್ರಂ ಭ್ರಷ್ಯತೆ ರಾಜ್ಯಾತಿ ನ ಚ ಶ್ರೇಯೋನು ವಿಂದತೆ ಶ್ರೇಯಸ್ಸು ಬರೋದಿಲ್ಲ ಇಹದಲ್ಲಿ ರಾಜ್ಯವು ಉಳಿಯೋದಿಲ್ಲ ಶ್ರೇಯಸ್ಯಾತ್ ನಮೋ ಮೌಢ್ಯೇನ ರಾಜನ್ ಗಂತುಹು ಪರಾಭವಂ ಮೂಢನಿಗೆ ಶ್ರೇಯಸ್ಸು ಸಾಧ್ಯವಿಲ್ಲ ಬುದ್ಧಿವಂತ ಅದನ್ನು ಪಡೆಯಬಹುದು ಯಾವನಿಗೆ ಸ್ವಂತ ಕಣ್ಣಿಗೆ ಶ್ರೇಯಸ್ಸು ಕಾಣಿಸೋದಿಲ್ಲ ಹಿರಿಯರ ಕಣ್ಣಲ್ಲಿ ಅದನ್ನು ನೋಡಬೇಕು ವೈಚಿತ್ರ ವೀರ್ಯ ವಚನಾತಿ ಕೃಪಾಶೀಲೋ ಯುಧಿಷ್ಠಿರ ಹಾಗಿದ್ರೆ ಶಾಂತಿ ಹೇಗೆ ಬರ್ತದೆ ನಾನು ಹೇಳ್ತೇನೆ ಕೇಳಬೇಕಾರೆ ನಿಮ್ಮ ತಂದೆ ಇದ್ದಾನಲ್ಲ ವಿಚಿತ್ರ ವೀರ್ಯ ನಮಗೆ ಅವನೊಂದು ಮಾತು ಹೇಳಿ ಕಳಿಸ್ಲಿ ನಾ ಹೇಳ್ತೇನೆ ಹೋಗಿ ಹೇ ಧೃತರಾಷ್ಟ್ರ ಮಹಾರಾಜ ಈಗ ನೀನು ಧರ್ಮರಾಜನನ್ನ ಕರೆ ಕರೆದೇನು ಮಾಡುವುದು ಅವನಿಗೆ ಹೇಳು ಏನೋ ತಪ್ಪಾಗಿ ಹೋಯ್ತಪ್ಪ ನನ್ನ ಮಕ್ಕಳು ಬುದ್ಧಿ ಇಲ್ಲದೆ ಯುದ್ಧ ಮಾಡಿಬಿಟ್ರು ಯದ್ಬ್ರೂಯಾಧ್ಯ ಋಷಿ ಕೇಶೋ ರಾಜ ನಮ್ಮ ಪರಾಜಿತಂ ವಿನಿಯುಂಜಚರ ರಾಜ್ಯೇ ಗೋವಿಂದ ವಚನೇನ ಚ ಧರ್ಮರಾಜನ ಕರ್ ತಪ್ಪಾಯಿತು ಅಂತ ಹೇಳಿ ಆದರೆ ನನ್ನ ಮಗ ಬದುಕಿರೋ ತನಕ ಅವನಿಗೆ ಸಿಂಹಾಸನ ಬಿಟ್ಟಿರೋದಕ್ಕೆ ಇಷ್ಟ ಇಲ್ವಂತೆ ರಾಜ್ಯವನ್ನೇ ಅಳ್ತಾನಂತೆ ಆಗಿದ್ದಾಯಿತು ನೀನೇ ಯುದ್ಧದಲ್ಲಿ ಗೆದ್ದಿದ್ದೀಯಂತ್ರ ಅಂತಲೇ ಇಟ್ಕೊಳ್ಳೋಣ ರಾಜ್ಯವನ್ನು ನನ್ನ ಮಗನಿಗೆ ಬಿಟ್ಟು ಬಿಡು ಅಂತ ನಿನ್ನ ತಂದೆ ಒಂದು ಮಾತು ಹೇಳಿದರೆ ನಾನು ಕೃಷ್ಣನಿಗೂ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ ಗೋವಿಂದ ವಚನಾತ್ ಕೃಷ್ಣನು ಅದನ್ನು ಖಂಡಿತ ಅನುಮೋದನೆ ಮಾಡ್ತಾನೆ ಕೃಷ್ಣ ಯುದ್ಧ ಪಿಶಾಚಿ ಅಲ್ಲ ಅವನಿಗೆ ಶಾಂತಿ ಬೇಕು ನೀನು ಉಳಿಯುವುದು ಬೇಕು ಆದ್ದರಿಂದ ಅವರಿಬ್ಬರು ಮಾತ್ರಂತೆ ಖಂಡಿತವಾಗಿ ವಿನಿಯುಂಜಿತ ರಾಜ್ಯಂ ಧರ್ಮರಾಜ ತನ್ನ ಹಕ್ಕನ್ನು ಬಿಟ್ಟು ಕೊಡ್ತಾನೆ ಯದ್ಬ್ರೂಯಾಧಿಋಷಿಕೇಶ ರಾಜಾನಂ ಅಪರಾಜಿತಂ ಅರ್ಜುನಂ ಭೀಮಸೇನಂಚ ಸರ್ವೇ ಕುರ್ಯು ಅಸಂಶಯಂ ಧರ್ಮರಾಜ ಹೇಳಿದ್ದನ್ನು ಭೀಮನೂ ಅರ್ಜುನನೂ ಮಾಡ್ತಾರೆ ಪ್ರತಿಜ್ಞೆಯನ್ನು ಭೀಮ ಬಿಡುವುದು ಸಂಭವ ನೀನು ಉಳಿತೀಯೇ ಏತತ್ ಕ್ಷೇಮಮಹಂ ಮನ್ಯೇ ನಜ ವಿಗ್ರಹಂ ಅರ್ಜುನ ಭೀಮ ಇವರ ಜೊತೆಯಲ್ಲಿ ಮತ್ತಷ್ಟು ಯುದ್ಧ ಮಾಡಿ ಸಾಯುವುದು ಬೇಡ ಎಂಬುದಾಗಿ ಕೃಪಾಚಾರ್ಯರು ಹೇಳಿದರು ಎಷ್ಟು ಇದು ಪೂರ್ತಿ ಯಾಕೆ ಓದ್ತಾ ಇದ್ದೇನೆ ಅಂದರೆ ಕೃಪಾಚಾರ್ಯರು ಮಾತಾಡಿದ್ದು ಭಾಳ ಅಪರೂಪ ಈಗ ನೀವು ದುರ್ಯೋಧನ ಸ್ಥಿತಿಯಲ್ಲಿದ್ದರೆ ಏನು ಮಾಡ್ತಿದ್ರಿ ಈ ಮಾತನ್ನು ಕೇಳ್ತಿದ್ರ ಯುದ್ಧವೆಂಬುದು ಜೂಜಾಯಿತು ಅಲ್ಲೇ ಅಧರ್ಮ ಹಾಗೆ ಚುನಾವಣೆ ಅನ್ನೋದು ಜೂಜಾಗ್ತದೆ ಯಾವ ಯಾವ ಧರ್ಮ ಸಂಸ್ಥೆಗಳು ಜೂಜಿನ ಸ್ಥಿತಿಗೆ ಬರ್ತವೆ ನೋಡಿ ಮದುವೆ ಅನ್ನುವುದು ಸ್ವಯಂವರದ ನೆಪದಲ್ಲಿ ಜೂಜಿನ ಕಟ್ಟಿಯಾಗಿತ್ತು ಮಹಾಭಾರತ ಕಾಲದಲ್ಲಿ ಎಲ್ಲವೂ ಜೂಜು ಸಂಸಾರ ಜೂಜು ವಿದ್ಯಾಕ್ಷೇತ್ರ ಜೂಜು ರಾಜ್ಯಭಾರವೇ ಜೂಜು ಕುಟುಂಬವೇ ಜೂಜು ಜೂಜ್ ಅಲ್ಲದೆ ದದ್ಯಾವುದು ಪ್ರತಿಯೊಬ್ಬನು ಧರ್ಮದ ಕಡೆಗೆ ಹೋಗೋದು ಬಿಟ್ಟು ಈ ಪಗಡೆ ಆಟ ಅನ್ನೋದು ಬರೀ ಒಂದು ಸಂಕೇತ ಇವತ್ತು ನಮ್ಮ ಸಮಾಜದಲ್ಲಿ ಕ್ರಿಕೆಟ್ ಮೊದಲಾದವೇನಿದೆಯೋ ಸಣ್ಣ ವಯಸ್ಸಿನವರು ಹುಡುಗರು ಹುಡುಗಿಯರು ಅದಕ್ಕೇನು ಸಿನಿಮಾ ಅಂತ ಏನು ಹೇಳ್ತಾರೆಯೋ ಅದು ಜೂಜು ಪ್ರಸಿದ್ಧಿಗೆ ಬರಬೇಕು ಹಣವನ್ನು ಗಳಿಸಬೇಕು ಹೇಗಾದರೂ ಮುಂದಕ್ಕೆ ಬರಬೇಕು ಪುರುಷಾರ್ಥ ಏನು ನೀವು ಜೀವನದಲ್ಲಿ ಅರಳಬೇಕು ಮನುಷ್ಯನಿಗೆ ಸುಖ ಬೇಕು ಸುಖಕ್ಕೆ ಸಬ್ಸ್ಟ್ಯೂಟ್ ಇಲ್ಲ ಸುಖವೆಂಬುದು ಜೂಜಿನ ಕಟ್ಟೆಯಿಂದ ಬರೋದಿಲ್ಲ ಆದ್ದರಿಂದ ದ್ರೋಣ ಹೋದರೂ ಕೃಪಾಚಾರ್ಯ ಹೇಳು ಮಾತು ತುಂಬ ಚೆನ್ನಾಗಿದೆ ಇದು ಹೈಪೋಥೆಟಿಕಲ್ ಪೀಸ್ ಒಂದು ವೇಳೆ ದುರ್ಯೋಧನ ಶಾಂತಿಗೆ ಒಪ್ಪಿದ್ರೆ ಏನಾಗುತ್ತಿತ್ತು ಅದಕ್ಕೆ ದುರ್ಯೋಧನ ಕೊಡ್ತಕ್ಕ ಉತ್ತರದಲ್ಲಿ ನಿಮಗನಿಸುತ್ತೆ ಪ್ರಾಯಶಃ ಅವನು ಮನಸ್ಸಿಗೆ ಪಶ್ಚಾತ್ತಾಪ ಪಟ್ಟಿದ್ದ ಅಂತ ಕನ್ನಡ ಮಹಾಭಾರತದಲ್ಲಿ ಇಂಥದೊಂದು ವಿವರಣೆ ದುರ್ಯೋಧನ ಮನಸ್ಸಿಗೆ ಪಾತಾಳ ಗರಡಿ ಹಾಕಿ ಬರೆದಿಲ್ಲ ವ್ಯಾಸರು ಇಲ್ಲಿ ಚಿತ್ರವನ್ನು ಕೊಡ್ತಾರೆ ದುರ್ಯೋಧನಿಗೂ ಅನ್ಯಾಯವನ್ನು ಮಾಡಿಲ್ಲ ತಲೆ ತಗ್ಗಿಸ್ತಾನೆ ನಿಟ್ಟುಸರು ಬಿಡ್ತಾನೆ ಮಾತನ್ನೆಲ್ಲ ಕೇಳ್ತಾನೆ ಗುರುಗಳೇ ನೀವು ಹೇಳೋದು ನಿಜ ನೀವು ಹಿತೈಷಿಗಳು ಶಾಂತಿಯಿಂದಲೇ ಒಳ್ಳೆಯದಾಗುತ್ತೆ ಅನ್ನೋದು ನಿಜ ಆದರೆ ನೀವು ಈಗ ನಮ್ಮ ತಂದೆ ಹೇಳಿದಂತೆ ನೀವು ಹೇಳಿದಂತೆ ಕೃಷ್ಣ ಹೇಳಿದಂತೆ ಶಾಂತಿ ಪ್ರಸ್ತಾಪವನ್ನು ಮುಂದೆ ಇಟ್ಟರು ಧರ್ಮರಾಜ ಒಪ್ಪುತ್ತಾನೆಯೇ ಭೀಮ ಒಪ್ಪುತ್ತ ಒಪ್ಪಿಸ್ತೇವೆ ಅಂತ ಅವರಂತ ಇದ್ದಾರೆ ನಾ ಒಪ್ಪಿದೆ ಅಂತ ಇಟ್ಕೊಳ್ಳಿ ಅವರು ಒಪ್ತಾರಿಯೇ ಅವರು ಒಪ್ಪಿದ್ರೆ ನೀ ಬಗ್ತೀಯ ಅದು ಬೇರೆ ವಿಷಯ ಅದನ್ನು ಹೇಳ್ತಾನೆ ನಾನು ಒಪ್ಪಿದರೂ ಪಾಂಡವರು ಒಗ್ಗುವುದಿಲ್ಲ ನಾನು ಮೋಸ ಮಾಡಿದ್ದುಂಟು ಜೋಜಿನಲ್ಲಿ ಬಾಯಿ ಬಿಟ್ಟು ಹೇಳ್ತಾನೆ ಕೃಷ್ಣನಿಗೂ ಅಪಮಾನವನ್ನು ಮಾಡಿದೆ ಕಟ್ಟಿ ಹಾಕಬೇಕು ಅಂತ ದ್ರೌಪದಿಗೆ ಹಿಂಸೆ ಮಾಡಿದ್ದೇನೆ ದ್ರೌಪದಿ ಕ್ಷಮೆ ಮಾಡ್ತಾಳೆಯೇ ರಾಜ್ಯಾಪಹಾರವನ್ನು ಕೃಷ್ಣ ಕ್ಷಮಿಸಲಾರ ಅಭಿಮನ್ಯುವನ್ನು ಮೋಸದಿಂದ ಕೊಲ್ಲಿಸಿದ್ದೇವೆ ಅದನ್ನು ಪಾಂಡವರು ಕ್ಷಮಿಸಲಾರರು ನನ್ನ ತೊಡೆ ಮುರಿಯುವ ಪ್ರತಿಜ್ಞೆ ಭೀಮಂದು ಇನ್ನೂ ಉಳ್ಕೊಂಡಿದೆ ಖಂಡಿತ ಭೀಮ ಬಿಡುವುದಿಲ್ಲ ಎಂಬ ಈ ಆರು ಅಂಶಗಳನ್ನು ದುರ್ಯೋಧನ ತುಂಬ ತರ್ಕಬದ್ಧವಾಗಿ ಹೇಳ್ತಾನೆ ಹೇಳುವಾಗ ನನಗನ್ನಿಸ್ತದೆ ಅವನ ಹೃದಯ ತುಂಬ ಭಾರವಾಗಿರಬೇಕು ಮಾನಸಿಕ ಚಿತ್ರವನ್ನು ಕೊಡ್ತಾರೆ ಒಂದೆರಡು ಶ್ಲೋಕ ಓದಿ ತೋರಿಸೋಣ ನಮ್ಮ ಅಂಪ್ರೀಣಾತಿ ತತ್ಸರ್ವಂ ಮುಮೂರ್ಷೋರಿವ ಭೇಷಜಂ ನೀವು ಔಷಧ ಕೊಡ್ತಿದ್ದೀರಿ ನಾನು ಮುಮೂರ್ಷು ಮರ್ತು ಮಿಚ್ಛ ಸಾಯುವುದಕ್ಕೆ ಹೊರಟವನು ನಿಮ್ಮ ಔಷಧಿ ಅಂತ ಮಾತು ನನ್ನ ತಲೆಗೆ ಹಿಡಿಸೋದಿಲ್ಲ ಹೇತು ಕಾರಣ ಸಂಯುಕ್ತಂ ಹಿತಂ ವಚನ ಉತ್ತಮಂ ನೀವು ಹೇಳಿದ ಮಾತಲ್ಲಿ ಏನೂ ತಪ್ಪಿಲ್ಲ ಮಾಡಬೇಕಾದ್ದೇ ಶಾಂತಿ ನಾನು ಒಂದು ವೇಳೆ ಒಪ್ಪಿದ್ರು ಅದರಿಂದ ಶಾಂತಿ ಬರುವುದಿಲ್ಲ ರಾಜ್ಯಾದ್ವಿನಿಕೃತೋಸ್ಮಾಭಿ ಕಥಂ ಸೋಸ್ಮಾಸು ವಿಶ್ವಸೇತಿ ಇಷ್ಟೆಲ್ಲ ಮಾಡಿದ ನನ್ನನ್ನು ಪಾಪಿಯಾದ ನನ್ನನ್ನು ಮೋಸಗಾರನಾದ ನನ್ನನ್ನು ವಂಚಕನಾದ ನನ್ನನ್ನು ಹಿಂಸಕನಾದ ನನ್ನನ್ನು ಹೇಗೆ ನಂಬ್ತಾನೆ ಧರ್ಮರಾಜ ಉಳಿದವ್ರು ಹೇಗೆ ನಂಬ್ತಾರೆ ಅಕ್ಷದ್ಯೂತೆ ಚಂದ್ರಪತಿ ಜಿತೋಸ್ಮಾಭಿರ್ಮಹಾಧನ ಜೂಜಿನ ಕಟ್ಟೆಯಲ್ಲಿ ನಾವು ಗೆದ್ದಿದ್ದೇವೆ ಸಕಥಂ ಮಮ ವಾಕ್ಯಾನಿ ಶ್ರದ್ಧಧ್ಯಾತಿ ಭೂಯ ಒಂದು ಸಲ ನಂಬಿಸಿ ಮೋಸ ಮಾಡಿದ್ದೇವೆ ಇನ್ನೊಂದು ಸಲ ನನ್ನನ್ನು ನಂಬ್ತಾನೆ ಅವನು ಪ್ರಲಬ್ಧಶ್ಚ ಋಷಿಕೇಶ ತತ್ಕರ್ಮ ಅವಿಚಾರಿತಂ ತಥಾ ದೌತ್ಯೇರ ಸಂಪ್ರಾಪ್ತ ಕೃಷ್ಣ ಪಾರ್ಥಹಿತೇ ರಥಃ ಅವರಿಗೆ ಹಿತವಾಗಲಿ ಅಂತ ಕೃಷ್ಣನೇ ರಾಯಭಾರಕ್ಕೆ ಬಂದುವಾಗ ಬಂದಾಗ ಪ್ರಲಬ್ಧಶ್ಚ ಋಷಿಕೇಶ ಕೃಷ್ಣನಿಗೂ ಹಿಂಸೆ ಮಾಡಿದೆವು ಕಟ್ಟಬೇಕು ಅಂತ ನೋಡಿದೆವು ಅವನಿಗೆ ದೊಡ್ಡ ಮಾತನ್ನು ಆಡಿದೆವು ಆದ್ದರಿಂದ ಸಚಮೇ ವಚನಂ ಬ್ರಹ್ಮನ್ನಿ ಕಥಮೇವಾಭಿಮನ್ಯತೆ ಯಾವ ಬಾಯಿಂದ ಕೇಳಲಿ ನಾನು ಶಾಂತಿ ಕೊಡಿ ಅಂತ ವಿಲಲಾಪಜಯತ್ ಕೃಷ್ಣ ಸಭಾ ಮಧ್ಯೆ ಸಮೇಯುಷಿ ನ ತನ್ಮರುಷಯತೆ ಕೃಷ್ಣೋ ನ ರಾಜ್ಯ ತಥಾ ಸಂಜಯ್ ಕೈ ಹೇಳಿ ಕಳಿಸ್ತಿಲ್ವೇ ದುದ್ಯೋಗ ಪರ್ವದಲ್ಲಿ ಕೃಷ್ಣ ಪಾಂಡವರು ಮರೆತರು ಕ್ಷಮಿಸಿದರು ನಾನು ಕ್ಷಮಿಸೋದಿಲ್ಲ ದ್ರೌಪದಿ ಋಣ ತೀರಿಸುವುದಿದೆ ಕೃಷ್ಣ ಮಾಂ दूरमाशनं ಋಣಂ ಪ್ರವೃದ್ಧಮಿವೇ ಹೃದಯ ನಾಪಸರ್ಪತಿ ಆದ್ದರಿಂದ ಇದೆಲ್ಲ ಆಗುವ ಕೆಲಸವಲ್ಲ ಏಕ ಪ್ರಾಣ ಉಭವ ಕೃಷ್ಣವು ಕೃಷ್ಣನಿಗೂ ಅರ್ಜುನನಿಗೂ ಶರೀರ ಎರಡೇ ಹೊರತು ಇರುವುದು ಒಂದೇ ಪ್ರಾಣ ಅನ್ಯೋನ್ಯವಭಿ ಸಂಶ್ರಿತವು ಆದ್ದರಿಂದ ಅರ್ಜುನ ರಕ್ಷಣೆಗೆ ಸರ್ವಥಾ ನಿಂತುಕೊಳ್ತೇನೆ ಎಂಬುದಾಗಿ ಕೃಷ್ಣ ಹೇಳ್ತಾನೆ ಮುಳ್ಳಾದ ನನ್ನ ಕಿತ್ತು ಒಗೀತಾರೆ ಹೊರತು ಪುರ ಮೇವಾಸೀತಿ ಅದ್ಯ ಪಶ್ಯಾಮಿ ತತ್ಪ್ರಭೋ ನೀವೆಲ್ಲ ಏನು ಹೇಳಿದಿರಿ ಅದೇ ನಡೀತಾ ಇದೆ ಅಭಿಮನ್ಯೋರ್ ವಿನಾಶೇನ ನ ಶರ್ಮ ಲಭತೆ ಅರ್ಜುನ ತನ್ನ ಮಗನನ್ನು ಕಳ್ಕೊಂಡು ಅಭಿಮನ್ಯು ಸತ್ತದ್ದನ್ನು ಆ ರೀತಿಯನ್ನೇ ಕಂಡು ಅರ್ಜುನನಿಗೆ ಹೇಗೆ ಮನಸ್ಸಿಗೆ ನೆಮ್ಮದಿ ಬರ್ತದೆ ಎಲ್ಲೋ ದುರ್ಯೋಧನ ನೀ ನಿನ್ನ ಮಗನನ್ನು ಕಳ್ಕೊಳ್ಳಿಲ್ವೇ ನನ್ನ ಮಗನ ನಾ ಕಳ್ಕೊಂಡ ರೀತಿ ಬೇರೆ ಅಭಿಮನ್ಯುಗ ನಾವು ಕೊಟ್ಟಂಥ ಅವನಿಗೆ ಜಸ್ಟ್ ಹಿಂಸೆ ಮಾಡಿದ್ದೇವೆ ಅದರ ರೀತಿ ಬೇರೆ ಮಧ್ಯಮ ತೀಕ್ಷ್ಣ ಐವರು ಪಾಂಡವರು ತುಂಬ ಭಯಂಕರನಾದವನು ಕ್ಷಮೆ ಇಲ್ಲದೇ ಇದ್ದವನು ಭೀಮಸೇನೋ ಮಹಾಬಲ ಗ್ರಂ ಭಜ್ಜೇತಾಪಿ ನ ಮೇತೆ ಆ ಭೀಮನನ್ನು ಬಗ್ಗಿಸುವುದಕ್ಕಾಗೋದಿಲ್ಲ ಏನಿದ್ರೂ ಒಡೆದು ತುಂಡಾದಾನಿಯ ಹೊರತು ಬುದ್ಧಂಡನಾಗಿದ್ದಾನೆ ಅವನು ಕೃತವೈರ ಉಭವ್ ವೀರು ಯಮಾವಪಿ ಯಮೋಪಮವು ಯಮಳರು ನಕುಲ ಸಹದೇವರು ಅವರು ನನ್ನ ಮರಣಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಇದೆಲ್ಲ ಒಂದು ಕಡೆ ಇದ್ದರೆ ದೃಷ್ಟದ್ಯುಮ್ನ ಶಿಖಂಡಿ ಚ ಕೃತವೈರವು ಮಯಾ ಸಹ ಅವರಿಗೆಲ್ಲ ಎಷ್ಟು ಹೊಟ್ಟೆ ಉರಿಸಿದ್ದೇನೆ ನಾನು ಧೃಷ್ಟದ್ಯುಮ್ನನ್ನು ಸೋದರಿಗೆ ಅವಮಾನ ಮಾಡಿದ್ದನ್ನು ಧೃಷ್ಟದ್ಯುಮ್ನನ್ನು ಶಿಖಂಡಿಯು ಮರ್ತಾರೆ ಯದಾ ದ್ರೌಪದಿ ಕ್ಲಿಷ್ಟ ಮದ್ವಿನಾಶಾಯ ದುಃಖಿತ ಸಂಡಿಲೆ ನಿತ್ಯನಾಶೇತೆ ಯಾವದ್ವೈ ರಸ್ಯ ಯಾತನಂ ಪ್ರತಿಜ್ಞೆ ಮಾಡಿದ ಭೀಮಸೇನ ಈ ಹದಿಮೂರು ವರ್ಷ ಮಂಚದಲ್ಲಿ ಮಲಗಿಲ್ಲ ಬರೀ ನೆಲದಲ್ಲೇ ಮಲಗಿದ್ದಾನೆ ದ್ರೌಪದಿಯು ನೆಲದಲ್ಲೇ ಮಲಗಿದ್ದಾಳೆ ನಿಕ್ಷಿಪ್ಯಮಾನಂ ವಾಸುದೇವ ಸಹೋದರ ವಾಸುದೇವ ಸಹೋದರ ವಸುದ ವಾಸುದೇವನಿಗೆ ಸ್ವಂತ ಸೋದರಿಯಾದ ಸುಭದ್ರೆ ಮಗನನ್ನು ಕಳ್ಕೊಂಡು ಅವಳು ನೆಲದಲ್ಲಿ ಮಲಗಿದ್ದಾಳೆ ಕೃಷ್ಣಾಯ ಪ್ರೇಷ್ಯವದ್ಭೂತ್ವ ಶುಶ್ರೂಷಾಂ ಕುರಿತೆ ಸದಾ ದ್ರೌಪದಿಗೆ ಸೇವಕಿಯಂತೆ ಸರ್ವದಾ ಸೇವೆ ಮಾಡ್ತಾ ಕೂತಿದ್ದಾಳೆ ಅವರ ದುಃಖ ಸಾಮಾನ್ಯವಾದದ್ದೇ ಯುಧಿಷ್ಠಿರಂ ಕಥಂ ಪಶ್ಚಾತ್ ಅನುಯಾಸ್ಯಾಮಿ ದಾಸವತಿ ಇದು ಒಂದು ಅಸಂಭವ ನಾವು ಸಂಭವ ಅಂದ್ಬಿಡ್ತೇವೆ ಕೃಪಾಚಾರ್ಯರೇ ನೀವು ಹೋಗಿ ಹೇಳ್ತೀರಿ ನಮ್ಮ ಅಪ್ಪನಿಗೆ ನಮ್ಮಪ್ಪ ಯುಧಿಷ್ಠರನ್ನು ಕರೆಸ್ತಾನೆ ಕೃಷ್ಣ ಒಪ್ತಾನೆ ರಾಜ್ಯವನ್ನು ಕೊಟ್ಟರು ಅಂತಲೇ ಇಟ್ಕೊಳ್ಳೋಣ ನನಗೆ ಅನುಕೂಲರಾದ ಮಂತ್ರಿಗಳೆಲ್ಲಿದ್ದಾರೆ ವಿಶ್ವಸನೀಯರಾದ ತಮ್ಮಂದರಲ್ಲಿದ್ದಾರೆ ನನ್ನ ಕರ್ಣ ಎಲ್ಲಿದ್ದಾನೆ ಯಾರ ಜೊತೆಯಲ್ಲಿ ನಾನು ರಾಜ್ಯವನ್ನು ಆಳಬೇಕು ಹೆಸರಿಗೆ ರಾಜ ಅಂತ ನನ್ನ ಕೂರಿಸಿದ್ರು ವಸ್ತುತಃ ಯುಧಿಷ್ಠಿರನೇ ರಾಜನಾಗಿರ್ತಾನೆ ಹೊರತು ನಾನೇ ಅವನಿಗೆ ದಾಸ್ಯ ಕೆಲಸವನ್ನು ಮಾಡಬೇಕಾಗತ್ತೆ ಸುಮ್ಮನೆ ನನ್ನ ಹೆಸರಿಗೆ ಅಂತ ಕೂರಿಸ್ತಾರೆ ಆ ಅಪಮಾನವನ್ನು ಹೇಗೆ ತಳ್ಕೊಳ್ಳಿ ನಾನು ಯುಧಿಷ್ಠರಿಗೆ ದಾಸ್ಯವನ್ನು ಹೇಗೆ ಮಾಡಲಿ ಯುಧಿಷ್ಠಿರಂ ಕಥಂ ಪಶ್ಚಾತ್ ಅನುಯಾಸ್ಯಾಮಿ ದಾಸವತಿ ಕಥಂ ಭುಕ್ತ ಸ್ವಯಂ ಭೋಗ ದತ್ವ ದಾಯಾಂಶ ಪುಷ್ಕಳಾನೆ ಭೋಗಗಳನ್ನು ಅನುಭವಿಸಿದ್ದೇನೆ ದಾನ ಕೊಟ್ಟಿದ್ದೇನೆ ಯಜ್ಞದಾನ ಮಾಡಿದ್ದೇನೆ ಅಂಥ ನಾನು ಯುಧಿಷ್ಠಿರನ ದಾಸನಾಗಲೇ ಕೃಪಣ ವರ್ತಯಿಷ್ಯಾಮಿ ಕೃಪಣೈ ಸಹಜೀವಿಕಾ ಅತ್ಯಂತ ಕೃಪಣನಾಗಿ ಅವನು ಕೊಟ್ಟರೆ ಸಾಕು ಏನಾದರೂ ಎಂಬುದಾಗಿ ನಿರೀಕ್ಷೆ ಮಾಡ್ತಾ ಇರಬೇಕಾಗತ್ತೆ ಆದ್ದರಿಂದ ನಾ ತೇ ವಾಕ್ಯಂ ನಿಮ್ಮ ವಾಕ್ಯದಲ್ಲಿ ನನಗೆ ಶ್ರದ್ಧೆ ಇಲ್ಲ ಅಂತ ತಿಳ್ಕೋಬೇಡಿ ಆದರೆ ಅದರ ಪರಿಣಾಮ ಹೇಗಾಗುತ್ತೆ ನನ್ನ ದಾಸ್ಯದಲ್ಲಿ ಪರಿಣಾಮವಾಗುತ್ತೆ ನ ತುಸಂಧಿ ಮಹಮ್ಮನ್ನೇ ಪ್ರಾಪ್ತ ಕಾಲಂ ಕಥಂಚನ ಸದ್ಯ ಮಾಡೋದಿದ್ರೆ ಆವಾಗಲೇ ಮಾಡಬೇಕಾಗಿತ್ತು ನನ್ನ ತಮ್ಮಂದ್ರೆ ಬದುಕಿದ್ದಾಗ ನಮ್ಮ ಕಾರಣ ಬದುಕಿದ್ದಾಗ ಈಗ ಮಾಡಿ ಪ್ರಯೋಜನವಿಲ್ಲ ಇಷ್ಟೊಮ್ಮೆ ಆದರೆ ಈಗ ಸತ್ತೆ ಅಂತ ಇಟ್ಕೊಳ್ಳಿ ಕೃಪಾಚಾರ್ಯರೇ ಯಾಕೆ ಕಳಿತೀರಿ ಈಗ ಸತ್ರು ನನಗೆ ಒಳ್ಳೆಯದಾಯಿತು ಅನ್ನುವ ಛಲವನ್ನು ಹೇಳ್ತಾನೆ ಛಲದೊಳ್ ದುರ್ಯೋಧನಂ ಇಷ್ಟೆಲ್ಲ ವಿವೇಕ ಇದೆ ಅವನಿಗೆ ಎಂಥ ಚಿತ್ರ ಕೊಟ್ಟಿದ್ದಾರೆ ವೇದಿವ್ಯಾಸರು ಇಷ್ಟಂ ಬಹು ಬಹುಭಿರ್ಯಜ್ಞೈ ಬೇಕು ಬೇಕಾದ ಯಜ್ಞಗಳನ್ನು ಮಾಡಿದ್ದೇನೆ ದತ್ತ ಅಭಿಪ್ರೇಷು ದಕ್ಷಿಣಾ ಬೇಕಾದಷ್ಟು ದಾನವನ್ನು ಮಾಡಿದ್ದೇನೆ ಪ್ರಾಪ್ತ ಕಾಮ ಶ್ರುತ ವೇದ ಜೀವನದ ಭೋಗಗಳನ್ನು ಅನುಭವಿಸಿದ್ದೇನೆ ವೇದವನ್ನು ಓದಿದ್ದೇನೆ ಅದು ಬೇರೆ ಮಣ್ಣು ವೇದಗಳನ್ನು ಕೇಳಿಸಿದ್ದೇನೆ ಶತ್ರುಣ ಮೂರ್ಧ್ನಿಜ ಇದು ಒಂದು ಕೊಂಕು ಮಾತು ಶತ್ರುಗಳ ತಲೆಯನ್ನೇ ಮೆಟ್ಟಿ ಆಳಿದ್ದೇನೆ ಮೃತ್ಯಾಮೇ ಅಸ್ತಾತಾ ನನ್ನನ್ನು ನಂಬಿದವರನ್ನೆಲ್ಲ ಚೆನ್ನಾಗಿ ಕಾಪಾಡಿದ್ದೇನೆ ದುರ್ಯೋಧನ ಕೈಬಿಟ್ಟ ಕೈಕೊಟ್ಟ ಅಂತ ಯಾರೂ ಮಾತಾಡೋರಿಲ್ಲ ದೀನಶ್ಚ ಅಭ್ಯುದ್ಧತೋ ಜನ ದೀನರನ್ನು ದಲಿತರನ್ನು ಮೇಲೆ ಕೆತ್ತಿದ್ದೇನೆ ತಾನೇ ತನ್ನ ಪ್ರೋಗ್ರಾಮ್ ಹೇಳ್ಕೊಂಬಿಟ್ಟ ನೋತ್ಸಹೆದ್ದ ಜಜ ಶ್ರೇಷ್ಠ ಪಾಂಡವಾನ್ ಮೀದೃಶಂ ಈಗ ಹೋಗಿ ಪಾಂಡವರಲ್ಲಿ ಸಂಧಿ ಮಾಡ್ಕೊಳ್ತೇನೆ ಅನ್ನೋ ಮಾತು ನನ್ನ ಬಾಯಿಲಿ ಬರೋದಿಲ್ಲ ಪಿತೃಣಾಂ ಗತಮಾನಣ್ಯಂ ನಮ್ಮ ಪಿತೃಗಳ ಋಣ ತೀರಿಸಿದ್ದೇನೆ ಪುತ್ರೋತ್ಪಾದನೆ ಮಾಡಿದ್ದೇನೆ ಇಹಿ ಕೀರ್ತಿ ಹಿ ವಿಧಾತವ್ಯ ಇನ್ನು ಉಳಿದಿರುವ ಕಾಲದಲ್ಲಿ ಕೀರ್ತಿಯಿಂದ ಸಾಯಬೇಕು ಆದ್ದರಿಂದ ಏ ಮದರ್ತೆ ಹತ ಅಶೂರ ತೇಷಾಂ ಕೃತಂ ಅನುಸ್ಮರಣೆ ನನಗೋಸ್ಕರ ಯಾರ್ಯಾರು ಸಚ್ಚಿದ್ದಾರೆಯೋ ಅವರನ್ನು ನೆನೆಸ್ಕೊಂಡೇ ನಾನು ಸಾಯ್ತೇನೆ ಋಣಂತತ್ ಪ್ರತಿಯುಂಜಾನ ಅವ್ರನ್ನೆಲ್ಲ ಕೊಲಿಸಿ ನಾ ಬದುಕೋದು ನ್ಯಾಯ ಇಲ್ಲ ನಾನು ಸಾಯಬೇಕಾದ್ದೆ ಜೀವಿತಂ ಕ್ಷೇಯಂ ಲೋಕೋ ಮಾಂ ಗರ್ಹಯೇ ಧ್ರುವಂ ಇಷ್ಟೆಲ್ಲ ಮಾಡಿ ನಾನು ಬದುಕಿದರೆ ಲೋಕ ನನ್ನನ್ನು ಛೀಮಾರಿ ಹಾಕುತ್ತೆ ಬದುಕಿರೋ ತನಕ ಅವನ್ನೆಲ್ಲ ಕೊಲಿಸಿ ಇವನೊಬ್ಬ ಉಳ್ಕೊಂಡ ಇವನು ಸಂಧಿ ಮಾಡಿಕೊಂಡು ಸಮಯ ಸಾಧಕನಾಗಿದ್ದಾನೆ ಅಂತ ಆದ್ದರಿಂದ ನನಗದು ಬೇಡ ಎಂಬುದಾಗಿ ದುರ್ಯೋಧನ ಕೃಪಾಚಾರ್ಯರ ವಾದವನ್ನು ತಿರಸ್ಕಾರ ಮಾಡಿದ್ದಾನೆ